अन्ते यद्यपि करिष्ये वचनं तव इति अर्जुनोक्तिः तेन न कर्मपरं शास्त्रम् न हि अर्जुनः युद्धात् भीतः सन् अकर्मण्यता परोषो वा सन् उपरराम किं तर्हि शोकमोहाभ्यां परीत एव तथा अकार्षीत् कथं बान्धवयो कथं बान्धववियोगनिमित्तः शोकः वारणीयः युद्धं कृतं श्रेयस्साधनं वा न वा इति सम्मूढचेता एव अयम् अर्जुनः ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಾ ಎಚ್ರೇಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ನಹಿ ಪ್ರಪಶ್ಯಾಮಿ ಮಮಾಪನುದ್ಯತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಮಿತಿ ಚ ಬ್ರುವನ್ ಯಥಾ ಆಹುಃ ಭಾಷ್ಯಕೃತಃ ಯುದ್ಧೇ ಪ್ರವೃತ್ತ ಅಸೌ ಶೋಕಮೋಹ ಪ್ರತಿಬದ್ಧ ತೂಷ್ಣೀಮಾಸ್ತೆ ಅತಃ ತಸ್ಯ ಕರ್ತವ್ಯ ಪ್ರ ಪ್ರತಿ ನಿಬಂಧ ಅಪನಯನ ಮಾತ್ರ ಭಗವತಾ ಕ್ರಿಯತೆ ತಸ್ಮಾತ್ ಯುದ್ಧಸ್ವ ಇತಿ ಅನುವಾದ ಮಾತ್ರ ನ ವಿಧಿ ಇತಿ ಇತಿ ಏವಂ ಕರಿಷ್ಯ ವಚನಂ ಇತ್ಯಪಿ ಅನುವಾದ ಏವ ನಷ್ಟೋ ಮೋಹ ಇತಿ ಯುಕ್ತಂ ಗೃಹೀತಂ ತತ್ರ ಭಗವತ್ಪಾದಾಃ ಏವ ಮುಕ್ ಏವ ಮುಕ್ತಂ ಅನೇನ ಮೋಹನಾಶ ಪ್ರಶ್ನ ಪ್ರತಿವಚನೇನ ಸರ್ವಶಾಸ್ತ್ರಾರ್ಥಜ್ಞಾನಫಲಂ ಏತಾವದೇವೇತಿ ನಿಶ್ಚಿತಂ ದರ್ಶಿತಂ ಭವತಿ ಯತಃ ಜ್ಞಾನ ಮೋಹನಾಶಃ ಆತ್ಮಸ್ಮೃತಿಲಾಭಶ್ಚೇತಿ ಅಥ ಇದಾನೀಂ ತ್ವಚ್ಛಾಸನೆ ಸ್ಥಿತೋಸ್ಮಿ ಗತಸಂದೇಹ ಮುಕ್ತಸಂಶಯ ಕರಿಷ್ಯೆ ವಚನ ಕರಿಷ್ಯೆ ವಚನ ತವ ಅಹಂ ತತ್ಪ್ರಸಾದಾತ್ ಕೃತಾರ್ಥ ನ ಮಮ ಕರ್ತವ್ಯಮಸ್ತಿ ಇತ್ಯಭಿಪ್ರಾಯ ಇತಿ ಮಧ್ಯೆ ಅರ್ಜುನಸ್ಯ ಶೋಕೋಪಿ ಅಸ್ಥಾನಿ ಇತ್ಯೇತತ್ ಭೂಯೋ ಭೂಯೋ ಅಭ್ಯಸ್ಯ ದರ್ಶಯತಿ ಭಗವಾನ್ ವಾಸುದೇವ ಕುತ್ರ ದರ್ಶಯತಿ ಇತ್ಯುಕ್ತೆ ನಾನು ಶೋಚಿತುಮರ್ಹಸಿ ನೈವಂ ಶೋಚಿತುಮರ್ಹಸಿ ನತ್ವಂ ಶೋಚಿತುಮರ್ಹಸಿ ಇತ್ಯಾದಿನಾ ಏಕೆ ಭಕ್ತಿವಾಚಕ ಜ್ಞಾಪಕತ್ವೇನ ಈ ಶ್ಲೋಕಾ ಉದಾಹರ ಉದಾಹರ್ಯಂತೆ ಮನ್ಮನಾಭವ ಮದ್ಭಕ್ತ ಮಾಮೇಕಂ ಶರಣಂ ವ್ರಜ ಇತ್ಯಾದಯ ತೇ ಏತೇನ ಪ್ರತಿನೀತಾ ಭವಂತಿ ಭಕ್ತಿವಾಕ್ಯಂ ಕುತ್ರಚಿದಪಿ ಗೀತಾಸು ತತ್ಪರಂ ಭಕ್ತಿವಾಕ್ಯಸ್ಯತೋ ಸರ್ವಕರ್ಮ ಸನ್ಯಾಸಪೂರ್ವಕ ಜ್ಞಾನಾರ್ಥತ್ವ ಸರ್ವತ್ರ ಗೀತಾಶಾಸ್ತ್ರ ಅವಸೀಯತೆ यद्यपि बजिः सेवाकर्मक इति धातुपाठादवगम्यते तथापि पूज्यविषयकं प्रेम एव भक्तिशब्दवाच्यं तादृशप्रेमप्रयुक्ता वृत्तिरेव च प्रायेण भक्तिशब्दार्थः इति शिष्टप्रयोगादपि अवगम्यते भक्तिशब्दस्य प्रयोगोऽपि तथैव दृश्यते गीताशास्त्रेषु यो यो यां यां तनु भक्तः श्रद्धयार्चितुमिच्छति तस्य तस्य तस्याचलां श्रद्धां तामेव विदधाम्यहम् अत्र देवताविशेषं प्रति अत्र देवताविशेषं प्रीतिपूर्वकम् अर्चितुमिच्छन् साधकः तत्तत् देवताभाक्तः इत्युक्तं भवति ज्ञानी अपि भगवद्भक्तेषु परिगणितः अत्र भगवदनुग्रहो भगवदनुग्रहोऽपि भजनशब्देन अभिहितः गीताशास्त्रे चतुर्विधा भजन्ते मां जना सुकृतिनोऽर्जुन आर्तो जिज्ञासुरर्थाति ज्ञानी च भरतर्षभ उदाराः सर्व एवेते ज्ञानी त्वात्मेव मे मतम् भगवन्तम् आत्मभावेन भजन्नपि ज्ञानी भक्तः इत्युच्यते तेन प्रेमपूर्वकं प्रणिधानमेव भजनं न तु नियमेन स्वामिनैव भृत्यकर्तृकसेवा इति गम्यते ये यथा मां प्रपद्यन्ते तांस्तथैव भजाम्यहम् अत्र ಯಥಾ ಇತಿ ಸಪ್ತಮಾಧ್ಯಾಯಸ್ಯ ಷೋಡಶಶ್ಲೋಕೋಕ್ತಾನಾಂ ಪ್ರಕರಣ ಪ್ರಕರಣ ಆಕರ್ಷಣಾರ್ಥಂ ಯಥಾ ಇತಿ ಉಕ್ತಂ ತಥಾ ಹಿ ಭಾಷ್ಯಂ ಯೇ ಫಲಾರ್ಥಿನಃ ತಾನ್ ಫಲಪ್ರದಾನೇನ ಯೇ ಯಥೋಕ್ತಕಾರಿಣಸ್ಥೋ ಅಫಲಾರ್ಥಿನಃ ಮುಮುಕ್ಷವಃ ತಾನ್ ಜ್ಞಾನಪ್ರದಾನೇನ ಯೇ ಜ್ಞಾನಿನಃ ಸನ್ಯಾಸಿನಃ ಮುಮುಕ್ಷವಶ್ಚ ತಾನ್ ಮೋಕ್ಷಪ್ರದಾನೇನ ತಥಾ ಆರ್ತಾನ್ ಆರ್ತಿಹರಣೇನ ಇತ್ಯಂ ಯಥಾ ಪ್ರಪದ್ಯಂತೆ ಯೇ ತಾನ್ ತಥೈವ ಭಜಾಮೀತ್ಯರ್ಥ ಅತ್ರ ಭಗವತ್ಕರ್ತೃಕಂ ಭಜನಂ ಅನುಗ್ರಹ ಏವೇತಿ ಸ್ಪಷ್ಟಂ ತಥಾಚಾಹ ಭಾಷ್ಯಕೃತ ತಾನ್ ತಥೈವ ತತ್ ಫಲದಾನೇನ ಭಜಾಮಿ ಅನುಗೃಹಾಮಿ ಇತ್ಯೇತತ್ ಯೇ ಯಥಾ ಮಾಂ ಪ್ರಪದ್ಯಂತೆ ಇತ್ಯತ್ರ ಉಕ್ತ ಪ್ರಪತ್ತಿರಪಿ ಪೂಜ್ಯಬುದ್ಧ್ಯಾ ಶರಣಾಗತಿರೇವ ಇತಿ ಅಸೌ ಅಪಿ ಭಕ್ತಿವಿಶೇಷ ಏವ ಅತಃ ಯೇ ಯಥಾ ಏನ ಪ್ರಕಾರೇಣ ಯಂ ಉದ್ದಿಶ್ಯ ಭಗವಂತಂ ಪ್ರಪದ್ಯಂತೆ ಮಾಂ ಇತ್ಯುಕ್ತೆ ಭಗವಂತಂ ಶರಣಂ ಗಚ್ಚಂತಿ ಇತ್ಯರ್ಥ ಅನ್ಯತ್ರಾಪಿ ಪ್ರಪತ್ತಿ ಭಗವದ್ಗೀತಾಸು ವರ್ಣಿತ ತಮೇವ ಚಾದ್ಯಂ ಪುರುಷಂ ಪ್ರಪಂದೆ ಯತಃ ಪ್ರವೃತ್ತಿ ಪ್ರಸೃತ ಪ್ರಾಣಿ ಅತ್ರಾಹ ಭಾಷ್ಯಕೃತ ಆದ್ಯ ಆದ್ಯಂ ಆದೋಭವಂ ಪುರುಷಂ ಪ್ರಪದ್ಯೆ ಇತ್ಯಂ ಪರಿಮಾರ್ಗಿತವ್ಯಂ ತಚ್ಚರಣತೆಯ ಇತ್ಯರ್ಥಃ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವನ್ಮಾಂ ಪ್ರಪದ್ಯತೆ ಇತ್ಯತ್ರ ಜ್ಞಾನಿಕರ್ತೃಚ ಜ್ಞಾನಿಕರ್ತೃ ಜ್ಞಾನಿಕರ್ತೃಕಾಚ ಏಂ ಶರಣಾಗತಿ ಕಥಂ ತತ್ರ ಶರಣಾಗತಿ ಇತ್ಯುಕ್ತೆ ಭಗವದಾತ್ಮಭಾವೇನ ಶರಣಾಗತಿ ನತು ಅನ್ಯತೆಯ ತದಾತ್ಮಭಾವೇನ ತನ್ನಿಷ್ಠಾ ಏವೇತಿ ದ್ರಕ್ಷ್ಯತೆ ಮಾಮೇಕಂ ಶರಣಂ ರಜಾ ಇತ್ಯತ್ರ ಅತಃ ತತ್ರ ಜ್ಞಾನ ಭಕ್ತಿ ಪದಾರ್ಥಯೋ ಏಕತ್ವಮೇವೇತಿ ಫಲತೀತಿ ಅನ್ಯದೇತತ್ ಶ್ರುತ್ಯನುಗಮಾದಪಿ ಅರ್ಜುನಸ್ಯ ಶೋಕ ಅಸ್ಥಾನೆ ಇತಿ ಜ್ಞಾಯತೆ ವೇದಾರ್ಥ ಸಾರ ಸಂಗ್ರಹತ್ವ ವೇದಾರ್ಥ ಸಾರ ಸಂಗ್ರಹತ್ವಾದ ಗೀತಾಶಾಸ್ತ್ರಸ್ಯ ಈಶಾವಾಸ್ಯ ತಾವತ್ ತತ್ರ ಕೋ ಕಶೋಕ ಕಶೋಕಃ ಏಕತ್ವಮನುಪಶ್ಯತಃ ಛಾಂದೋಗ್ಯ ತರತಿ ಶೋಕಮಾತ್ಮವಿತ್ तस्मै मृदितकषायाय तमसः पारं दर्शयति भगवन् सनत्कुमारः इत्यादि वाक्येषु शोकमोहयोः आत्मविद्येक अपनोद्यत्वं दर्शयति तदर्थं तत्र अर्जुनस्य शोकोमोहो अस्थाने इति दृढीकृतं भवति शोकमोहमहाददो निमग्नाय अर्जुनाय उपदिदेश इति शोकमोहो अपन्होतुं गीताशास्त्रस्य रूपस्य भगवतः कृष्णस्य प्रवृत्तिः यत् प्रतिज्ञातं तत् अनुगतं भवति श्रुत्या सह एवम् उपक्रम उपसंहार अभ्यासवचनसमालोचनात् श्रुत्यनुगमाच्च शोकमोहपरीतात्मनाम् उन्मार्गे प्रवृत्तिः तद्रहितानां च धर्मे प्रवृत्तिः इति संसारबीजभूतशोकमोह विनाशार्थमेव गीताशास्त्रस्य प्रवृत्तिरिति सिद्धम्